ರೊಟ್ಟಿ ಬುಟ್ಟಿ ಮಾಡಿಕೊಂಡು ಎತ್ತಿನ ಮೇಲೆ ಹೇಳಿಕೊಂಡು ನಾರಿ ಹುಟ್ಯಾಲಪ್ಪ ಸಹಿತೀರಿ ರೊಟ್ಟಿ ಬುಟ್ಟಿ ಮಾಡಿಕೊಂಡು ಎತ್ತಿನ ಮೇಲೆ ಹೇಳಿಕೊಂಡು ನಾರಿ ಹುಟ್ಯಾಲಪ್ಪ ಕರಿತೀರಿ ಅಗತಿ ಹೊಲ ಕಂಡ್ಯಲ ಅವಸಾರ ಮಾಡ್ಯಲ ಅಗತಿ ಹೊಲ ಕಂಡ್ಯಲ ಅವಸಾರ ಮಾಡ್ಯಲ ಯಾವಾಗ ನಾ ನೋಡೆ ನವ್ವ ತಾಯ ಮಾರಿ ಯಾವಾಗ ನಾನೋಡೆ ನೋವ ತಾಯ ಮಾರಿ ತವರೋರ ಹಾದಿಯಲ್ಲಿ ಬಿಳವೆಲ್ಲ ಮಲ್ಲಿಗೆ ಹೂವರಳಿ ಪರಿಮಳ ಗಮ್ಮೆಂದು ಹೂವರಳಿ ಪರಿಮಳ ಗಮ್ಮೆಂದು ನಾ ಕೊಯ್ದು ಹೋವ ಮುಡಿದೇನು ಹೂವರಳಿ ಪರಿಮಳ ಗಮ್ಮೆಂದು ನಾ ಕೊಯ್ದು ಹೋವ ಬಣ್ಣದಲ್ಲಿಯ ಅನ್ನ ಬರಿ ಕೈಲಿ ಬರ ಬರಲಾರೆ ತಡಿ ತಂಗಿ ಬರಿ ಕೈಲಿ ಬರಲಾರೆ ತಡಿ ತಂಗಿ ನಿನ್ನಯ ವಾಲೆಗೆ ತರುವೆನು ಬಿಡಿ ಮೋತ್ತ ಬರಿ ಕೈಲಿ ಬರರೆ ತಡಿ ತಂಗಿ ನಿನ್ನಯ ವಾಲೆಗೆ ತರುವೆನು ಬಿಡಿ ಮೋತ್ತ ತಂಗಿನ ಕರಕೊಂಡು ಕೆಂದಿನ ಹೊಡ್ಕೊಂಡು ತಂಗಿ ಮಕ್ಕಳಿಗೆ ಬಿಸಿಲೆಂದು ತಂಗಿನ ಕರಕೊಂಡು ಕೆಂದಿನ ಹೊಡಕೊಂಡು ತಂಗಿ ಮಕ್ಕಳಿಗೆ ಬಿಸಿಲೆಂದು ತಂಗಿ ಮಕ್ಕಳಿಗೆ ಬಿಸಿಲೆಂದು ಅಣ್ಣಯ್ಯ ವಲ್ಲಿ ಮುಜರಂಗ ಹಿಡಿದಾನ ತಂಗಿ ಮಕ್ಕಳಿಗೆ ಬಿಸಿಲೆಂದು ಅಣ್ಣಯ್ಯ ವಲ್ಲಿ ಮುಜರಂಗ ಹಿಡಿದಾನ ರೊಟ್ಟಿ ಬೊಟ್ಟಿ ಮಾಡಿಕೊಂಡು ಎತ್ತಿನ ಮೇಲೆ ಹೇರಿಕೊಂಡು ನಾರಿ ಆಳಪ್ಪ ಕರಿತೀರಿ ನಾರಿ ಆಳಪ್ಪ ಕರಿತೀರಿ